ಹೊರವೇ ಬಂದಾಳಮ್ಮ ಇಲ್ಲಿಗೆ ಈ ಕೇರಿಗೆ ಹೊರವಿ ಬಂದಾಳಮ್ಮ ಇಲ್ಲಿಗೆ ಈ ಕೇರಿಗೆ ಹೊರವಿ ಬಂದಾಳಮ್ಮ ಇಲ್ಲೇ ಕರಿಯ ಮಾತ ಕೇಳುತ್ತಿಗಳು ಪುರದ ಜನರು ನೆರೆದು ಬಹಳ ಆದರ ಬಿಟ್ಟು ಕೇಳುತ್ತಿಹರು ಕೊರವಿ ಬಂದಾಳಮ್ಮ ಇಲ್ಲಿಗೆ ಹೃದಯ ಬಲ್ಲವಳು ಮಧುರ ಮಾತನಾಡುತ್ತಿಹಳು ಹೃದಯ ಬಲ್ಲವಳು ಮಧುರ ಮಾತನಾಡುತ್ತಿಹಳು ಮುದದಿ ಕೇಳಿ ಹೇಳುವಳು ಮುದುಕಿಯಾಗಿ ತೋರುತ್ತಿಹಳು ಕೊರವಿ ಬಂದ ಮಗಿಲ್ಲಿಗೆ ಈ ಕೇರಿಗೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ತಕ್ಕ ವರ ಹೇಳುತ್ತಿಹಳು ಚಿಕ್ಕ ಹೆಣ್ಣು ಮಕ್ಕಳಿಗೆ ತಕ್ಕ ವರನ ಹೇಳುತ್ತಿಹಳು ಮಕ್ಕಳ ಹೇಳುವಳು ತನ್ನ ಮಕ್ಕಳನೆ ಕೊಡುತ್ತಿಹಳು ಕೊರವಿ ಬಂದಾರಮ್ಮನಿಲ್ಲಿಗೆ ಕೇರಿಗೆ ನರನಾರಾಯಣರು ಎಲ್ಲಿ ಇರುವರಲ್ಲೇ ಇರುವ ನರನಾರಾಯಣರು ಎಲ್ಲಿ ಇರುವರಲ್ಲೇ ಇರುವಳಂತೆ ವರದನಂತಾದ್ರಿಕ ಕೊಟ್ಟ ವರವುಳ್ಳ ಕೊರವಿಯಂತೆ ಕೊರವಿ ಬಂದಾಳಂಬ ಇಲ್ಲಿಗೆ ಕೇಳಿ ಕೊರವಿ ಬಂದಾಳಮ್ಮ ಇಲ್ಲಿಗೆ வந்தாளம்மா எல்லையே